ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಈ ಶಾಂತಿ ಪರ್ವ ಎಂಬುದು ಮಹಾಭಾರತದಲ್ಲಿ ಅತ್ಯಂತ ದೊಡ್ಡ ಪರ್ವ ಅದೇ ಮೊದಲನೇ ದೊಡ್ಡ ಪರ್ವ ಎರಡನೇದು ಪರ್ವ ಶಾಂತಿ ಪರ್ವದಲ್ಲಿ ಏನಿದೆ ಅಂದರೆ ಯುದ್ಧ ಭೂಮಿಯಲ್ಲಿ ಇನ್ನೂ ಪ್ರಾಣ ಕಳ್ಕೊಳ್ಳದೆ ಮಲಗಿದ್ದ ಭೀಷ್ಮನ ಕೈಯಲ್ಲಿ ಅವನಲ್ಲಿ ಉಳಿದಿದ್ದ ಸಕಲ ರಾಜನೀತಿಗಳನ್ನು ಧರ್ಮರಾಜನಿಗೆ ಕಲಿತುಕೋ ಎಂಬುದಾಗಿ ಕೃಷ್ಣ ಹೇಳಿದ್ದಾನೆ ಇನ್ನೂ ಒಂದು ಪರ್ವ ಅನುಶಾಸನ ಪರ್ವ ಇನ್ಸ್ಟ್ರಕ್ಷನ್ ಅಂತಿದೆ ಇವೆರಡನ್ನು ಕೂಡಿಸಿಕೊಂಡ್ರೆ ಇದೇ ಭಾರತ ದೇಶದ ಅತ್ಯಂತ ಪ್ರಾಚೀನವಾದ ರಾಜ್ಯಾಂಗ ಸಂವಿಧಾನ ಈಗ ನಾವೇನು ಅನುಸಾರ ಮಾಡ್ತಿದ್ದೇವೆ ಇದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಕಲೋನಿಯಲ್ ಸ್ಟೇಟ್ ಕೊಡುವುದಕ್ಕೆ ಮಾಡಿದ್ದು ಪ್ರೊವಿನ್ಷಿಯಲ್ ಸ್ಟೇಟಸ್ ಕೊಡುವುದಕ್ಕಾಗಿ ಬ್ರಿಟಿಷರು ಮಾಡಿದ್ದು ಸ್ವಲ್ಪ ತಿದ್ದಿದ್ದಾರೆಯೇ ಹೊರತು ನಮ್ಮ ನಿಜವಾದ ಸಂವಿಧಾನ ಇದಲ್ಲ ನಮ್ಮ ಸಂವಿಧಾನ ಇರುವುದೇ ಶಾಂತಿ ಪರ್ವದಲ್ಲಿ ಅದೆಲ್ಲವನ್ನು ಒಂದೆರಡು ಸಣ್ಣ ಉಪನ್ಯಾಸಗಳಲ್ಲಿ ಹೇಳಿ ಮುಗಿಸುವುದಕ್ಕೆ ಅಸಾಧ್ಯ ಈ ಶಾಂತಿ ಪರ್ವದಲ್ಲಿಯೇ ಧರ್ಮರಾಜನ ಪಟ್ಟಾಭಿಷೇಕದ ಘಟ್ಟವೂ ಬರುತ್ತೆ ಅದನ್ನು ನಾವು ಸ್ವಲ್ಪವಾಗಿ ನೋಡೋಣ ಈ ಕಡೆಯಲ್ಲಿ ಅರ್ಜುನಂ ಪ್ರತಿ ಆಂತರಿಕ ವಿಷಾದಂ ಪ್ರಕಟಯತಃ ಯುಧಿಷ್ಠಿರಸ್ಯ ಆತ್ಮನೋರ್ಥೇ ರಾಜ್ಯಂ ಪರಿತ್ಯಜ್ಯ ವನಗಮನಾಯ ಪ್ರಸ್ತಾವ ಆರಂಭದ ಹತ್ತೆಂಟು ಅಧ್ಯಾಯಗಳಲ್ಲಿ ಎಂದಿನಂತೆ ದುರ್ಯೋಧನ ದುರ್ಯೋಧನನ್ನು ಕೊಲಿಸಿದ್ದಕ್ಕಾಗಿ ಧರ್ಮರಾಜ ನನಗೆ ರಾಜ್ಯ ಬೇಡ ನಾನು ಸನ್ಯಾಸಿ ಆಗ್ತೇನೆ ಎಲ್ಲಾದರೂ ಕಾಡಿಗೆ ಹೋಗಿಬಿಡ್ತೇನೆ ಅಂತ ಪದೇ ಪದೇ ಹೇಳುವುದು ಅದಕ್ಕೆ ಅರ್ಜುನ ಬೇಕಾದಷ್ಟು ಸಮಾಧಾನವನ್ನು ಹೇಳುವುದು ಭೀಮಸೇನ ಸಮಾಧಾನವನ್ನು ಹೇಳುವುದು ಯಥಾ ಸೃಷ್ಟೋ ಧಾತ್ರ ಕರ್ಮಸು ತತ್ಕುರು ಸ್ವಯಂ ವ್ಯಾಸರು ಬಂದು ಹೇಳ್ತಾರೆ ಮನುಷ್ಯನಿಗೆ ಹುಟ್ಟಿನಿಂದಲೇ ಕರ್ತವ್ಯ ಸಿದ್ಧವಾಗಿರುತ್ತೆ every man has a mission and the mission is given by God ಪ್ರತಿಯೊಂದು ಜೀವಾತ್ಮನಿಗೂ ದೇವರು ನೀನು ಈ ಕೆಲಸಕ್ಕಾಗಿ ಹುಟ್ಟಿದ್ದೀಯೇ ಅದನ್ನು ತಿಳ್ಕೊಂಡ್ರೆ ವೃತ್ತಿ ತೃಪ್ತಿ ಬರ್ತದೆ ಅವನು ಚೆನ್ನಾಗಿರ್ತಾನೆ ನೀನು ಹುಟ್ಟಿರೋದು ರಾಜ್ಯಭಾರ ಮಾಡುವುದಕ್ಕೆ ಕಾಡಿಗೆ ಹೋಗಿ ಸನ್ಯಾಸ ಮಾಡುವುದಕ್ಕಲ್ಲ ಆದ್ದರಿಂದ ರಾಜ್ಯವನ್ನು ವಹಿಸಿಕೊಳ್ಳುವಂಥ ವೇದವ್ಯಾಸರು ಹೇಳಿದರು ಎಲ್ಲರೂ ಬಂದು ಹೇಳಿದರು ಹಠೋವಾ ವರ್ತತೆ ಲೋಕೆ ಕರ್ಮಜಮ ಫಲಂ ಸ್ಮೃತಂ ಮನುಷ್ಯ ಮೂರ್ಖತನದಿಂದ ಕರ್ತವ್ಯಚ್ಯುತರಾಗ್ಬೋದು ಅಥವಾ ಕರ್ತವ್ಯವನ್ನು ಪರಿಪಾಲಿಸ್ಬೋದು ನೀ ಕೊಂದೆ ಅಂತ ಹೇಳ್ತೀಯಲ್ಲ ಚೇತುರೇವ ಭವೇತ್ ಪಾಪಂ ಪರಶೋ ಹೋನ ಕಥಂಚನ ಒಂದು ಮರವನ್ನು ಒಬ್ಬ ಕಡಿತಾನೆ ಕಡಿಯುವಾಗ ಹಸಿ ಮರವಾಗಿದ್ದರೆ ಕಡಿದವನಿಗೆ ಪಾಪ ಬರುತ್ತೆ ಹೊರತು ಕೊಡಲಿಗೆ ಪಾಪ ಬರುವುದಿಲ್ಲ ಜಗದೀಶ್ವರನಾದವನು ಯಾರ ಕೈಯಿಂದ ಏನು ಮಾಡಿಸ್ಬೇಕೋ ಅದನ್ನು ಮಾಡಿಸ್ತಾನೆ ಹೊರತು ನೀನು ಬರೀ ಉಪಕರಣ ನಿನಗೇನು ಪಾಪ ಇಲ್ಲ ಒಂದು ವೇಳೆ ಪಾಪ ಬಂತು ಅಂತ ನಿನಗೆ ಭಾವನೆ ಇದ್ದರೆ ಒಂದು ಅಶ್ವಮೇಧ ಯಾಗವನ್ನು ಮಾಡುವಂತ ವೇದವ್ಯಾಸರು ವಿಧಿಸ್ತಾರೆ ಅದಕ್ಕಾಗಿ ಧರ್ಮರಾಜ ಮುಂದೆ ಅಶ್ವಮೇಧವನ್ನು ಮಾಡ್ತಾನೆ ಮೊದಲೇ ಬೇಕಾದಷ್ಟು ತೆರಿಗೆ ಹತ್ತು ವರ್ಷಕ್ಕಾಗುವಷ್ಟು ತೆರಿಗೆ ಅಡ್ವಾನ್ಸ್ ಟ್ಯಾಕ್ಸ್ ಕಲ್ಪನೆ ಕೊಡ್ತಾರೆ ಮಹಾಭಾರತದಲ್ಲಿ ಯುದ್ಧದ ಖರ್ಚಿಗೆ ಬೇಕಾದ ಹಣಕ್ಕೋಸ್ಕರ ದುರ್ಯೋಧನ ಜನರ ಮೇಲೆ ಹತ್ತು ವರ್ಷದ ಟ್ಯಾಕ್ಸ್ ಮೊದಲೇ ತಗೊಂಡು ಯುದ್ಧ ಮಾಡಿದ್ದಾನೆ ಗುರುಗಳೇ ಇನ್ನು ತಿರುಗಿ ಟ್ಯಾಕ್ಸ್ ಹಾಕಿ ನಾನು ಅಶ್ವಮೇಧ ಮಾಡಲೆ ರಾಜರು ಯಜ್ಞ ಯಾಗ ಮಾಡ್ತಾರೆ ಎಲ್ಲಿಂದ ಬರುತ್ತೆ ದುಡ್ಡು ಅಂತ ಕೇಳಿದಾಗ ಇಲ್ಲ ನಿನ್ನ ಪೂರ್ವಜ ಮರುತ್ತರೆಂಬವನು ಹಿಂದೆ ಒಂದು ಅಶ್ವಮೇಧ ಮಾಡಿದ್ದಾಗ ಬ್ರಾಹ್ಮಣರಿಗೆ ಕೊಟ್ಟ ದಕ್ಷಿಣೆ ಎತ್ಕೊಂಡು ಹೋಗಲಾರದೆ ಹಿಮ್ಮತ್ ಪರ್ವತದಲ್ಲಿ ಕೂತಿಟ್ಟಿದ್ದಾರೆ ಆ ಜಾಗವನ್ನು ಹೇಳ್ತೇನೆ ಅದರಿಂದ ಈ ಹಣವನ್ನು ತಗೊಂಬಂದು ಯಜ್ಞಗಳನ್ನು ಮಾಡುವಂಥ ವೇದವ್ಯಾಸರು ಹೇಳಿ ಹೋಗಿಬಿಟ್ರು ಇನ್ನು ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಬೇಕು ಆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಇವರು ಪಾಂಡವರು ಹೊರಟಿದ್ದಾರೆ ಹೇಗೆ ಹೊರಟಿದ್ದಾರೆ ಹೊಸದಾಗಿ ಸಿದ್ಧ ಮಾಡಿದ ರಥ ಯಾರೂ ಹಿಂದಿನವರು ಕೂತಿದ್ದ ಅಲ್ಲ ಹಾಗೆ ಪುರಿ ಜಗನ್ನಾಥ ಸ್ವಾಮಿಗೆ ಪ್ರತಿ ವರ್ಷವೂ ಹಸಿ ಮರದಿಂದ ಹೊಸ ಹೊಸ ರಥಗಳನ್ನು ಮಾಡ್ತಾರೆಯೋ ದೇವಿಕಿ ಹಣದ ಮೂರು ಪುತ್ರರಿಗೆ ಬಲರಾಮ ಕೃಷ್ಣ ಮತ್ತು ಸುಭದ್ರಗೆ ಮೂರು ಬೇರೆ ಬೇರೆ ರಥಗಳಲ್ಲಿ ಉತ್ಸವವನ್ನು ಮಾಡ್ತಾರೆಯೋ ಧರ್ಮರಾಜನಿಗಾಗಿ ಬಡಗಿಗಳು ಹೊಚ್ಚ ಹೊಸ ರಥವನ್ನು ಮಾಡಿಸಿದ್ದಾರೆ ಅದರಲ್ಲಿ ಕೂತುಕೊಳ್ಳುವುದಕ್ಕೆ ಆಸನ ಯಾವುದು ಕಂಬಳಿ ಕಂಬಳಿ ಮೇಲೆ ಕೃಷ್ಣಾಜನವನ್ನು ಹಾಸಿದ್ದಾರೆ ಆ ರಥವನ್ನು ಹದಿನಾರು ಗೋವುಗಳು ಎಳೀತಾ ಇವೆ ಗೋವುಗಳಿಂದ ನೇಗಿಲನ್ನು ಎಳೆಸುವುದು ರೈತರು ವ್ಯವಸಾಯ ಮಾಡುವುದು ಪಾಪ ಅಂತ ಹೇಳ್ತೇವೆ ಗೋವಿರುವುದು ಕರುವನ್ನು ಹಾಕುವುದಕ್ಕೆ ಹಾಲು ಕೊಡುವುದಕ್ಕೆ ಹೊರತು ಭಾರ ಎಳೆಯುವ ಕೆಲಸವನ್ನು ಎತ್ತುಗಳಿಂದ ಮಾಡಿಸಬೇಕು ಇಲ್ಲಿ ಗೋವುಗಳನ್ನೇ ಹೂಡಿದ್ದಾರಲ್ಲ ಅಂದರೆ ಅದು ಒಂದು ಸಂಕೇತ ರಾಜನಿಗೆ ಕುದುರೆ ಎಂಬುದು ಅಶ್ವಶಕ್ತಿ ಸಂಕೇತವಾದಂತೆ ಬ್ರಾಹ್ಮಣನಿಗೆ ಗೋವು ಎಂಬುದು ಸಂಕೇತ ಅದಕ್ಕಾಗಿಯೇ ಗೋ ಬ್ರಾಹ್ಮಣೇ ಶುಭಮಸ್ತು ಒಟ್ಟಿಗೆ ಹೇಳ್ತೇವೆ ಗೋವುಗಳಿಂದ ಎಳೆಯೋ ರಥ ಅಂದರೆ ಏನರ್ಥ ಕ್ಷತ್ರಿಯನ ರಥಕ್ಕೆ ಬ್ರಾಹ್ಮಣರೆಂಬ ಗೋವುಗಳು ರಥವನ್ನು ಎಳೆಯುವ ಶಕ್ತಿಯಾಗಿ ಬ್ರಾಹ್ಮಣ ಕ್ಷತ್ರಿಯರಲ್ಲಿ ಜಗಳಾಟವಿಲ್ಲದೆ ಇದ್ದರೆ ರಾಷ್ಟ್ರ ಕ್ಷೇಮವಾಗಿರುತ್ತೆ ಅನ್ನುವುದು ಇದೆಲ್ಲ ಇತರೆ ಬ್ರಾಹ್ಮಣದಲ್ಲಿ ಕೊಡ್ತಾರೆ ವಿವರಣೆಯನ್ನು ಭೀಮನೇ ಸಾರಥಿಯಾಗಿ ರಥವನ್ನು ನಡೆಸ್ತಾನೆ ಅವತ್ತು ಅರ್ಜುನ ಛತ್ರವನ್ನು ಹಿಡಿದಿದ್ದಾನೆ ನಕುಲನು ಚಾಮ್ರವನ್ನು ಬೀಸ್ತಾ ಇದ್ದಾನೆ ಸಹದೇವ ಬೀಸಣಿಗೆಯನ್ನು ಬೀಸ್ತಾ ಇದ್ದಾನೆ ಧೃತರಾಷ್ಟ್ರನ ಏಕಮೇವ ಪುತ್ರ ಅವರ ಸಪುತ್ರ ಯುಯುತ್ಸು ಪಾಂಡವರ ಕಡೆ ಸೇರಿದ್ದವನು ಒಬ್ಬ ವೈಶ್ಯ ಸ್ತ್ರೀಯ ಪುತ್ರ ಅವನು ಬಾಡಿಗಾರ್ಡ್ ಹಿಡ್ಕೊಂಡು ಧರ್ಮರಾಜನ ಹಿಂದೆ ನಗರ ಪ್ರದಕ್ಷಿಣೆ ಆಗುತ್ತೆ ಆ ಪ್ರದಕ್ಷಿಣೆಯಲ್ಲಿ ಧೃತರಾಷ್ಟ್ರನೂ ಕೂಡ ಪಲ್ಲಕ್ಕಿಯಲ್ಲಿ ಕೂತು ಬರ್ತಾನೆ ಆ ಪಲ್ಲಕ್ಕಿಯನ್ನು ಮನುಷ್ಯರು ಹೊರತಾರೆ ನರಯಾನ ನರಯಾನ ಇರುವುದು ಕುಬೇರನಿಗೆ ಮಾತ್ರ ಅವನನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ತಾರೆ ಕುಂತಿ ಮತ್ತು ಗಾಂಧಾರಿ ದ್ರೌಪದಿ ಇವರೆಲ್ಲರೂ ಮೇನೆಗಳಲ್ಲಿ ಕೂತು ಧರ್ಮರಾಜನ ರಥದ ಹಿಂದೆ ಬರ್ತಾರೆ ಉತ್ಸವದಲ್ಲಿ ನಮ್ಮ ದಸರಾ ಉತ್ಸವ ಇದ್ದ ಹಾಗೆ ವಿದುರ ರಥಿಯಲ್ಲಿ ಬರ್ತಾನೆ ಅರಮನೆ ಬಾಗಿಲಲ್ಲಿ ಧೌಮ್ಯರು ಪಾಂಡವರ ಮಂತ್ರಿಗಳು ಪುರೋಹಿತರು ಪೂರ್ಣ ಕುಂಭವನ್ನು ಕೊಟ್ಟು ರಾಜಾಧಿರಾಜಾಯ ಪ್ರಸಖ್ಯ ಸಾಹಿನೇ ನಮೋ ವಯಂ ವೈ ಇಷ್ಟವಣಾಯ ಕುನ್ಮಹೇ ಸಮೇ ಕಾಮಾಂ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಸ್ವಸ್ತಿ ವಾಚನ ಮಾಡಿ ಪೂರ್ಣಕುಂಭ ದಾರಿಯೆಲ್ಲ ಶೃಂಗಾರವಾಗಿರುತ್ತೆ ಏನು ಸಹಸ್ರ ಸಹಸ್ರ ಕಟ್ಟಲೆ ಬ್ರಾಹ್ಮಣರು ಬಂದು ವೇದಘೋಷವನ್ನು ಮಾಡಿದ್ದಾರೆ ಸ್ತ್ರೀಯರೆಲ್ಲ ಬಂದು ದ್ರೌಪದಿಗೆ ತಿಲಕವನ್ನು ಹಚ್ಚಿ ಆರತಿ ಎತ್ತಿ ಅಮ್ಮ ನಿನ್ನ ತ್ಯಾಗ ತುಂಬ ದೊಡ್ಡದು ಎಂಬುದಾಗಿ ಕೊಂಡಾಡ್ತಾರೆ ಇನ್ನೇನು ಅರಮನೆ ಬಾಗಿಲು ಮೆಟ್ಲು ಹತ್ತಬೇಕು ಅಲ್ಲೊಂದು ಅವಾಂತರವಾಯಿತು ಅಲ್ಲೊಬ್ಬ ಸನ್ಯಾಸಿ ಚಾರ್ವಾಕ ಅಂತ ಅವನ ಹೆಸರು ಇವತ್ತು ನಾವು ನಾಸ್ತಿಕರು ಅಂದುಬಿಡ್ತೇವೆ ಕೆಲವರು ಬುದ್ಧಿಜೀವಿಗಳು ಅಂತ ತಿಳ್ಕೊಂಡು ತಮ್ಮನ್ನು ಹಾಗೆ ಕರ್ಕೊಂಡು ಪ್ರತಿಯೊಂದಕ್ಕೂ ಅಲ್ಲ ಸಲದ ಆಕ್ಷೇಪಗಳನ್ನೇನು ಮಾಡ್ತಾರೆ ಅವರ ಮೂಲ ಪುರುಷ ಇವನು ಚಾರ್ವಾಕ ಅವನು ಬಂದು ಧರ್ಮರಾಜನಿಗೆ ಮಾನವಾಗಿ ಬೈತಾನೆ ನೋಡೋದಕ್ಕೆ ಧರ್ಮರಾಜ ಯಮಧರ್ಮನ ಮಗ ನೀನು ಸರಿಯ ಯಮನ ಕೆಲಸವನ್ನೇ ಮಾಡಿದ್ದೀಯೇ ಕಿಂತೇನ ಸ್ಯಾಧಿಕವಂತೆಯ ಕೃತ್ಯವಂ ಜ್ಞಾತಿ ಸಂಕ್ಷಯಂ ಕುಲಕ್ಷಯ ಮಾಡಿಸಿದ್ದೀಯೇ ಗುರುಗಳನ್ನೇ ಕೊಂದಿದ್ದೀಯೇ ಹಿರಿಯರನ್ನು ಕೊಂದಿದ್ದೀಯೇ ಪ್ರಾಯಶ್ಚಿತ್ತವಿಲ್ಲ ನೀನು ತಪಸ್ಸು ಮಾಡಿ ಸಿಂಹಾಸನ ಕೂಡುವುದಕ್ಕೆ ಸುತರಾಮ್ ಇಲ್ಲ ಅಂತ ಏನಾಮಾನವಾಗಿ ಬೈದು ಶಾಪ ಹಾಕ್ತೇನೆ ಅಂತ ಕೈಯಲ್ಲಿ ನೀರನ್ನು ಹಿಡ್ಕೊಂಡಾಗ ಧರ್ಮರಾಜನ ಸುತ್ತ ಇದ್ದ ಬ್ರಾಹ್ಮಣರು ಓಂಕಾರ ಹೇಳ್ತಾ ಇದ್ದವರು ಪ್ರಣವನಾದ ಮಾಡ್ತಿದ್ದವರು ಓಂಕಾರವನ್ನು ವ್ಯತ್ಯಾಸ ಮಾಡಿ ಹಂಕಾರ ಮಾಡಿದಾಗ ಓಂ ಎನ್ನುವುದು ಸಾವಿರ ಸಾವಿರ ಬ್ರಾಹ್ಮಣರ ಬಾಯಲ್ಲಿ ಹುಂ ಎಂಬುದಾಗಿ ಬಂದಾಗ ಈ ಚಾರ್ವಾಕನೆಂಬ ರಾಕ್ಷಸ ಉರಿದು ಬೂದಿಯಾದ ಅಂತ ಬರೆದಿದ್ದ ಆಗ ಕೃಷ್ಣ ಹೇಳ್ತಾನೆ ಇವನು ಕೃತಿಯುಗದವನು ತಪಸ್ಸು ಮಾಡಿ ಬದ್ರಿ ಕ್ಷೇತ್ರದಲ್ಲಿ ಬ್ರಹ್ಮನಿಂದ ವರ ಪಡೆದಿದ್ದ ನಾನು ಸಾಯಬೇಕಾದ್ರೆ ಬ್ರಾಹ್ಮಣರ ಅವಮಾನದಿಂದಲೇ ಸಾಯಬೇಕು ಅಂತ ಕೇಳ್ಕೊಂಬಂದಿದ್ದ ದೇವತೆಗಳನ್ನು ಪೀಡಿಸಿದ ಬ್ರಹ್ಮನ ಬಳಿ ಎಲ್ಲ ಹೋಗಿ ದೇವತೆಗಳು ಕೇಳಿದರು ಬ್ರಹ್ಮ ಹೇಳಿದ ಏನು ಮಾಡೋಕ್ಕಾಗೋದಿಲ್ಲ ದುರ್ಯೋಧನ ಸತ್ತ ಮೇಲೆ ಇವನಿಗೆ ಮರಣ ದಕ್ಷಂತ್ಯ ವಾಗ್ಬಲ ಪಾಪಂ ತಥೋ ನಾಶಂ ಗಮಿಷ್ಯತಿ ಅವನು ರೂಪದಲ್ಲಿ ಬಂದಿದ್ದಾನೆ ಸನ್ಯಾಸಿ ದುರ್ಯೋಧನ ಸಕಾಶಿ ತ್ರಿದಂಡಿ ಬ್ರಾಹ್ಮಣ ಪರಿವೃತ ಅನಾಹುತ ಪ್ರವಿಷ್ಟ ಯಾರೂ ಕರೆಯದೇ ಬಂದಿದ್ದಾನೆ ಒಂದು ಈಡುಗಾಯಿ ಹಾಕಿದಾಗಾಯಿತು ಒಬ್ಬ ಹೋದ ಅಲ್ಲಿಂದ ಆಚೆಗೆ ದೊಡ್ಡ ಸಭೆಯಲ್ಲಿ ಧೃತರಾಷ್ಟ್ರ ಮಹಾರಾಜ ಎಲ್ಲಿ ಕೂಡ್ತಿದ್ದನೋ ಆ ಜಾಗದಲ್ಲಿ ಧೌಮ್ಯರು ತಗೊಂಡು ಹೋಗಿ ಧರ್ಮರಾಜನನ್ನು ದ್ರೌಪದಿಯನ್ನು ಸಿಂಹಾಸನದಲ್ಲಿ ಕೂರಿಸಿ ಪರಿಶುದ್ಧವಾದ ತೀರ್ಥದಿಂದ ಸಕಲ ಸಾಗರಗಳಿಂದ ತರಿಸಿದ್ದ ತೀರ್ಥವನ್ನು ಅಭಿಷಿಂಚನ್ ನರವ್ಯಾಘ್ರಂ ರಾಮನಿಗೆ ಹಾಗೆ ಸುಮಂತ್ರಾದಿಗಳು ವಸಿಷ್ಠರು ವಾಮದೇವರು ಅಭಿಷೇಕ ಮಾಡಿದರು ಅದೇ ರೀತಿಯಲ್ಲಿ ಧರ್ಮರಾಜನ ಶ್ರೀಮುಡಿಯ ಮೇಲೆ ಒಂದು ಸಾವಿರ ತೂತುಗಳಿರುವ ಬಂಗಾರದ ತಟ್ಟೆಯನ್ನು ಹಿಡಿದು ಅದು ಸಹಸ್ರಧಾರಾಭಿಷೇಕ ಸಹಸ್ರ ಕಲಶಾಭಿಷೇಕ ಆ ಮುಹೂರ್ತವನ್ನು ನೋಡಿದವರು ಎಷ್ಟು ಧನ್ಯರು ಒಂದು ಧರ್ಮರಾಜ್ಯ ಆಗಬೇಕಾದರೆ ಭೂಮಿ ಎಷ್ಟು ವರ್ಷ ಕಾಯಬೇಕಾಯಿತು ಕೃಷ್ಣಾವತಾರವಾಗಿ ಎಷ್ಟು ವರ್ಷದ ಮೇಲಾಯಿತು ಧರ್ಮರಾಜ್ಯ ಸುಲಭವಾಗಿ ಬರೋದಿಲ್ಲ ಕಾಮರಾಜ್ಯ ಕ್ರೋಧ ರಾಜ್ಯ ಅಲೋಭರಾಜ್ಯ ಅಮೋಹರಾಜ್ಯ ಅಯೋಗ್ಯ ರಾಜ್ಯಗಳು ಇವತ್ತು ಬರುತ್ತೆ ಎರಡು ತಿಂಗಳು ನಾಲ್ಕು ತಿಂಗಳು ಎಂಟು ತಿಂಗಳು ಮೂರು ವರ್ಷ ನಾಲ್ಕು ವರ್ಷ ಇದ್ದು ಹೋಗುತ್ತೆ ಒಂದು ರಾಮರಾಜ್ಯ ಒಂದು ಧರ್ಮರಾಜ್ಯ ಅದು ಬರಬೇಕಾದ್ರೆ ಭಗವಂತನ ಯತ್ನ ಬೇಕು ಅವತಾರವಾಗಬೇಕು ಅದಾದ ಮೇಲೆ ಔಷಧಿ ವನಸ್ಪತಿ ರಸಗಳಿಂದಲೂ ಒಬ್ಬ ಚಕ್ರವರ್ತಿಯ ಶರೀರ ವಜ್ರದಂತಾಗಬೇಕು ಅಂದರೆ ಎಷ್ಟೊಂದು ಮೂಲಿಕೆಗಳಿದೆಯೋ ಅವೆಲ್ಲದರ ರಸವನ್ನು ಸಿಂಪಡಿಸ್ತಾರೆ ಅದಾದ ಮೇಲೆ ಧಾನ್ಯಗಳಿಂದ ಅವನಿಗೆ ಅಭಿಷೇಕ ಮಾಡ್ತಾರೆ ಮುತ್ತುಮಣಿ ಮಾಣಿಕ್ಯ ನವರತ್ನಗಳಿಂದ ಅಭಿಷೇಕ ಮಾಡ್ತಾರೆ ಪುರೋಹಿತರಾದ ಮೇಲೆ ಆಸ್ಥಾನದಿದ್ದ ಸೇನಾನಾಯಕರೆಲ್ಲರೂ ಗಜ ಅಶ್ವ ಸೇನಾಧ್ಯಕ್ಷರುಗಳು ಯೋಧಾಂಗನೆಯರು ಯೋಧಪತ್ನಿಯರು ವಣಿಗ್ ಜನರು ಎಲ್ಲರೂ ನಮ್ಮ ದೊರೆ ಎಂಬುದಾಗಿ ಕಾಣಿಸಿಕೊಂಡು ಎಲ್ಲರೂ ಅಭಿಷೇಕವನ್ನು ಮಾಡ್ತಾರೆ ಸುಮಂಗಲೆಯರು ಊರಲ್ಲಿ ಹಿರಿಯರಾದವರು ಬ್ರಾಹ್ಮಣರು ಏನು ವೈಭವದಿಂದ ನಡೆದು ಹೋಯಿತು ಧರ್ಮರಾಜನ ಪಟ್ಟಾಭಿಷೇಕ ಹಿಂದೆ ನಡೆದದ್ದು ರಾಜಸೂಯ ಭಾಳ ದಿವಸ ಉಳಿಲಿಲ್ಲ ಅಲ್ಲಿ ಕೃಷ್ಣ ಇರಲಿಲ್ಲ ರಾಜಸೂಯ ಮಾಡಿಸ್ದ ಕೃಷ್ಣ ಇದ್ದ ಜೋಜಾಡ್ದಾಗ ಕೃಷ್ಣ ಇರಲಿಲ್ಲ ಇದಕ್ಕೆ ಜೋಜಾಡೋದಕ್ಕೆ ಯಾರೂ ಇಲ್ಲ ಜೋಜು ಬರ್ತಿತ್ತು ಧರ್ಮರಾಜನಿಗೆ ಆಮೇಲೆ ಒಂದು ಆಶ್ಚರ್ಯ ಧರ್ಮರಾಜ ತನ್ನ ಕ್ಯಾಬಿನೆಟ್ ಅನೌನ್ಸ್ ಮಾಡ್ತಾನೆ ಮಂತ್ರಿ ಮಂಡಲ ಇವೆಲ್ಲ ಹೊಸದು ಅಂತ ತಿಳ್ಕೊಂಡಿದ್ದೇವೆ ಯಾವುದು ಹೊಸದಲ್ಲ ನಮ್ಮ ದೇಶದಲ್ಲಿ ಎಲ್ಲ ಪದ್ಧತಿಗಳು ಹಿಂದಿನಿಂದಿದ್ದವು ತನಗೆ ರಾಜ್ಯವನ್ನು ನಡೆಸುವುದರಲ್ಲಿ ಯಾರ್ಯಾರು ಸಹಾಯಕ ಆಗಬೇಕು ಅಂತ ಈಗಾಗಲೇ ಕಾನ್ಸೆನ್ಸಸ್ ತಗೊಂಡಿದೆ ವಿದ್ರನನ್ನು ಕೇಳಿ ಒಂದು ಮಂತ್ರಿಮಂಡಲದ ಚಿತ್ರವನ್ನು ಇಟ್ಟಿದ್ದ ಅದರಂತೆ ಏನು ನಡೆಯಿತು ಯವ್ವ ರಾಜ್ಯೇನ ಕೌಂತೇಯಂ ಭೀಮಸೇನಮ್ಮ ಯೋಜಯತೆ ಯುವರಾಜ ಪಟ್ಟಾಭಿಷೇಕವನ್ನು ಭೀಮನಿಗೂ ಮಂತ್ರೇ ಚ ನಿಶ್ಚಯೇ ಚೈವ ಷಾಡ್ಗುಣ್ಯಸ್ಯ ಚಿಂತನೆ ವಿದುರೇ ಬುದ್ಧಿ ಸಂಪನ್ನಂ ಮಹಾಪ್ರಧಾನಿಯಾಗಿ ವಿದುರನನ್ನು ನ ಕುಲಂ ಯಾದಿಶತಿ ಬಲಸ್ಯ ಪರಿಮಾಣೇ ಚ ಭಕ್ತವೇತನೆಯೋ ನಕುಲನನ್ನ ತನ್ನ ಸೇನಾಪತಿ ಮಾಡಿಕೊಂಡಿದ್ದಲ್ಲದೆ ಎಷ್ಟೊಂದು ಹಣ ಕಾಸಿದೆ ಸಂಜಯಂ ಯೋಜಯ ಮಾಸ ವೃದ್ಧಂ ಸರ್ವಗುಣ ವಯಸ್ಸಾಗಿದ್ದ ಸಂಜಯನನ್ನ ಬಲಸ್ಯ ಪರಿಮಾಣೆ ಎಷ್ಟು ಸೈನ್ಯ ಇದೆ ಲೆಕ್ಕಾಚಾರ ಇಡಬೇಕು ಭಕ್ತವೇ ತನಯೋ ಸ್ಯಾಲ್ರಿ ಫಿಕ್ಸ್ ಮಾಡಬೇಕು ಡಿಯರ್ನೆಸ್ ಅಲವೆನ್ಸ್ ಕೊಡಬೇಕು ಯಾರಿಗೆಷ್ಟು ಕೊಡಬೇಕು ರಾಜ ಕರ್ಮಣಾಂಚ ಎಲ್ಲ ಕೆಲಸವು ಸರಿಯಾಗಿ ನಡೀತಾ ಇದೆಯೇ ಇಲ್ಲವೇ ಉಸ್ತುವಾರಿ ಮಾಡುವುದಕ್ಕೆ ನಕುಲನನ್ನು ಪರಚಕ್ರೋಪರೋಧ ಅರ್ಜುನ ಪರಚಕ್ರ ಉಪರೋಧ ಶತ್ರುರಾಜರ ಚಲನವಲನ ನೋಡ್ತಾ ತನ್ನ ರಾಜ್ಯ ಸುರಕ್ಷಿತಗೋಸ್ಕರವಾಗಿ ಮಿನಿಸ್ಟರ್ ಫಾರ್ ಫಾರಿನ್ ಅಫೇರ್ಸ್ ಅಂತವೇ ಇವತ್ತು ವಿದೇಶಾಂಗ ನೀತಿ ಅದಕ್ಕೆ ಅರ್ಜುನನನ್ನು ಪುರೋಹಿತ ಮಹಾಮಂತ್ರಿಯಾಗಿ ಧೌಮ್ಯರನ್ನು ಬಾಡಿಗಾರ್ಡ್ಸ್ ಅಂಗರಕ್ಷಕರಲ್ಲಿ ಮುಖ್ಯರನ್ನಾಗಿ ಸಹದೇವನನ್ನು ಚೀಫ್ ಆಫ್ ಇಂಟೆಲಿಜೆನ್ಸ್ ಈಗ ಅನೇಕರನ್ನು ಗೊತ್ತು ಮಾಡಿಕೊಂಡ ಆ ಸಭೆಯಲ್ಲಿಯೇ ಅವರವರಿಗೆ ವೀಳಿಯ ಕೊಟ್ಟು ಅವರಿಗೆಲ್ಲ ಆಶೀರ್ವಾದ ಮಾಡಿ ಇನ್ಮೇಲೆ ರಾಜ್ಯವನ್ನು ಚೆನ್ನಾಗಿ ನಡೆಸಿ ಅಂತ ಹೇಳಲಾಗಿ ಅಲ್ಲಿಂದ ಮುಂದಕ್ಕೆ ಧರ್ಮರಾಜ ಶ್ರೀಕೃಷ್ಣನನ್ನು ನೂರೆಂಟು ಶ್ರೀನಾಮಗಳಲ್ಲಿ ಸ್ತೋತ್ರ ಮಾಡುವ ಒಂದು ಅದ್ಭುತವಾದ ಸ್ತೋತ್ರ ಉಂಟಾಗತ್ತೆ ನಮಸ್ತೆ ಪುಂಡರೀಕಾಕ್ಷ ಪುನಃ ಪುನರರಿಂದಮ ತ್ವಾಮೇಕಮಾಹು ಪುರುಷಂ ತ್ವಾಮಾಹುಹು ಸಾತ್ವತಾಂ ಪತಿಂ ವಿಶ್ವಕರ್ಮನ್ ನಮಸ್ತೇಸ್ತು ವಿಶ್ವಾತ್ಮನ್ನಿ ವಿಶ್ವಸಂಭವ ವಿಷ್ಣು ಜಿಷ್ಣು ಹರೇ ಕೃಷ್ಣ ವೈಕುಂಠ ಪುರುಷೋತ್ತಮ ಭಾಳ ಅದ್ಭುತವಾದ ಸ್ತೋತ್ರ ಇದು ನಿತ್ಯವೂ ಪಡಿಸಬಹುದು ಅದಾದ ಮೇಲೆ ಹೌಸ್ ಅಲಾಟ್ಮೆಂಟ್ ನೋಡಿ ಇಷ್ಟು ಸಣ್ಣ ವಿಷಯ ಕೂಡ ಬರೆದಿದ್ದಾರೆ ಯಾರ್ಯಾರೆಲ್ಲರಿರಬೇಕು ಧೃತರಾಷ್ಟ್ರ ಇದ್ದ ಅರಮನೆಯನ್ನು ಪೂರ್ತಿ ಧರ್ಮರಾಜನೇ ಕೊಟ್ಟಿದ್ದಾರೆ ಒಂದು ಅವನ ಜೊತೆಯಲ್ಲಿಯೇ ಧೃತರಾಷ್ಟ್ರ ಒಂದು ರೂಮ್ನಲ್ಲಿ ಇರ್ಬೋದು ಬದುಕಿದ್ದವನ್ನ ಬಿಡಿಸಿ ಓಡಿಸೋದಲ್ಲ ಆ ಮನೆಯಲ್ಲಿ ಅವನು ಇರ್ತಾನೆ ನೋಡ್ಕೊಳ್ಳೋಕೆ ಯಾರೊಬ್ಬರು ಬೇಕಲ್ಲ ಧರ್ಮರಾಜನ ವರ್ಷದಲ್ಲಿ ರಾಷ್ಟ್ರ ದುರ್ಯೋಧನ ಇದ್ದನಲ್ಲ ಆ ಮನೆಯನ್ನು ಭೀಮಸೇನಿಗೆ ದುಶಾಸನ ಇದ್ದ ಮನೆಯನ್ನು ಅರ್ಜುನನಿಗೆ ದುರ್ಮರ್ಷಣ ಇದ್ದದ್ದನ್ನು ನಕುಲನಿಗೆ ದುರ್ಮುಖ ಇದ್ದದ್ದನ್ನು ಸಹದೇವನಿಗೆ ಹೀಗೆ ಕೊಟ್ಟು ಬಂದಿದ್ದ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣೆ ತಾಂಬೂಲ ಭೂದಾನ ಗೋದಾನ ಹಿರಣ್ಯದಾನ ಎಲ್ಲವನ್ನು ಮಾಡಿದರೂ ಪಟ್ಟಾಭಿಷೇಕ ನಡೀತಾ ಇದೆ ಬಂದವರೆಲ್ಲ ಒಪ್ಪಿಸ್ತಾ ಇದ್ದಾರೆ ಕೃಷ್ಣನಿಗೆ ಪೀಠ ಹಾಕಿದ್ದಾರೆ ಧರ್ಮರಾಜನ ಎದುರುಗಡೆ ಕಣ್ಣು ತುಂಬ ನೋಡ್ತಾ ಇದ್ದಾನೆ ಪಾಂಡವರ ಶ್ರೇಯಸ್ಸನ್ನು ಪುಂಡ್ರೀಕಾಕ್ಷ ಕಣ್ಣಿಂದ ಅನುಗ್ರಹ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗ ಕೃಷ್ಣನ ದೃಷ್ಟಿ ಶೂನ್ಯ ದೃಷ್ಟಿಯಾಯಿತು ಧರ್ಮರಾಜನ ನೋಡ್ತಾ ಇದ್ದಾನೆ ದೃಷ್ಟಿ ಅಲ್ಲಿಲ್ಲ ಇನ್ನೆಲ್ಲೋ ಹೋಗಿದೆ ಕೃಷ್ಣ ಕೃಷ್ಣ ಏನೋ ನೋಡ್ತಾ ಇದೆಯಲ್ಲ ಏನಾಯಿತು ಕಿಮ್ ಇದಂ ಪರಮಾಶ್ಚರ್ಯಂ ಇನ್ನೇನು ಕೊರತೆ ಇದೆ ಏನೋ ಚಿಂತೆ ಮಾಡ್ತಾ ಇದೆಯಲ್ಲ ತತ್ಪನ್ನಾಯ ಭಕ್ತಾಯ ಶಿರಸ ಪ್ರಣತಾಯ ಚ ಇದು ನಮಸ್ಕಾರ ಮಾಡ್ತಿದ್ದೇನೆ ಕೃಷ್ಣ ನನ್ನ ಕಡೆ ನೋಡು ಅಂತ ಧರ್ಮರಾಜ್ ಹೇಳುವಾಗ ಕೃಷ್ಣ ಹೇಳಿದ ಏನಿಲ್ಲ ಅಲ್ಲಿ ಯುದ್ಧ ಭೂಮಿಯಲ್ಲಿ ಭೀಷ್ಮ ಮಲಗಿದ್ದಾನೆ ಮೈ ಕೈ ನೋವು ಪಾಪ ಹೊರಳಬೇಕು ಅಂತ ಅನ್ನಿಸ್ತು ಹೊರಳೋಕ್ಕಾಗ್ತಾ ಇಲ್ಲ ಕೃಷ್ಣ ಅಂತ ನನ್ನ ಸ್ಮರಿಸಿಕೊಂಡ ನನ್ನ ಮನಸ್ಸಲ್ಲಿ ಹೋಯಿತು ಅಯ್ಯೋ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಶರತಲ್ಪಗತೋ ಭೀಷ್ಮ ಶಾಮ್ಯನ್ನಿಮ ಹುತಾಶನಃ ಮಾಂ ಧ್ಯಾತಿ ಪುರುಷ ವ್ಯಾಘ್ರ ತತಸ್ಥೋ ಮೇ ತದ್ಗತಂ ಮನಃ ಯಸ್ಯ ಜಾತರ ನಿರ್ಘೋಷಂ ಯಾವ ಬಾಣ ಎಳೆದರೆ ಬಿಲ್ಲಿನ ಹಗ್ಗವನ್ನು ಎಳೆದರೆ ಭೂಮಿ ನಡಗೋಗ್ತಾ ಇತ್ತೋ ಅಂಥ ಶರಣಂ ಮಾಂ ಉಪಾಗಚ್ಚತಿ ತಥೋ ಮೇ ತದ್ಗತಂ ಮನಃ ಒಂದು ಕೆಲಸ ಮಾಡೋಣ ಬಾಕಿ ಇದೆ ಬಾ ಅಂಥೇಳಿ ಧರ್ಮರಾಜನನ್ನು ಭೀಮಾರ್ಜುನ ನಕುಲ ಸಹದೇವರನ್ನು ದ್ರೌಪದಿಯನ್ನು ಕರೆದುಕೊಂಡು ಆ ಭೀಷ್ಮನ ಸಮೀಪಕ್ಕೆ ಹೋಗ್ತಾನೆ ಶ್ರೀಕೃಷ್ಣ ಪಟ್ಟಾಭಿಷೇಕ ಆಗಿದ್ದು ಒಂದೇ ಮುಹೂರ್ತದಲ್ಲಿ ಎಷ್ಟು ತೊರೆ ನೋಡಿಕೊಳ್ಳಿ ಅಲ್ಲಿ ಹೋಗಿ ಭೀಷ್ಮ ಮಲಗಿದ್ದಾನೆ ಮೈಯೆಲ್ಲ ಒಣಗಿದೆ ಕಣ್ಣೆಲ್ಲ ಸೊರಗಿದೆ ಬಾಯಲ್ಲಿ ಏನಿಲ್ಲ ಬಾಯಾರಿಕೆ ಆದಾಗ ಅಷ್ಟು ಗಂಗಾ ತೀರ್ಥ ಏನಿಲ್ಲ ಅವನಿಗೆ ಅವನನ್ನು ನೋಡಿ ಮುಖದಲ್ಲಿ ಕೊಂಚ ತೇಜಸ್ಸು ಉಂಟಾಯಿತು ಭೀಷ್ಮನಿಗೆ ನನ್ನನ್ನು ನೋಡೋಕೆ ಬಂದ್ಯಾ ಮಗು ಧರ್ಮರಾಜ ಚೆನ್ನಾಗಿರೋ ಆಶೀರ್ವಾದ ಮಾಡಬೇಕು ಕೈ ತುಂಬ ಬಾಣಗಳು ಮೇಲಕ್ಕೆ ಎತ್ತೋದಕ್ಕಾಗ್ತಾ ಇಲ್ಲ ಇವನೇ ಹತ್ತಿರ ಹೋಗಿ ತಾತನ ಕೈಯನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡು ತಾತ ನಮಗೆ ಆಶೀರ್ವಾದ ಮಾಡಿ ಕೊನೆಗೂ ಜಯ ಉಂಟಾಯಿತು ನಿಮಗೆ ಈ ಸ್ಥಿತಿಯಲ್ಲ ನಾವು ನೋಡಬೇಕಾಯ್ತಲ್ಲ ಅಂದಾಗ ಇಲ್ಲಪ್ಪ ವತ್ಸ ಚಿರಂಜೀವ ಕೃಷ್ಣ ಹತ್ತಿರ ಕೂತ್ಕೊಂಡು ಹೇಳಿದ ತಾತ ನೀನು ಸತ್ತು ಹೋದರೆ ನಿನ್ನಲ್ಲಿರೋ ವಿದ್ಯೆಯಲ್ಲೇ ಹೋಗಿಬಿಡುತ್ತೆ ನೀನು ಜ್ಞಾನ ಭಂಡಾರ ಬೇಕಾದಷ್ಟು ರಾಜನೀತಿ ಮೋಕ್ಷನೀತಿ ಧರ್ಮ ಅರ್ಥ ಕಾಮ ಎಲ್ಲ ಶಾಸ್ತ್ರಗಳನ್ನು ಕಲಿತವನು ನಿನ್ನ ಶಿಷ್ಯ ಧರ್ಮರಾಜನು ಕೊಡುವಂತ ಕೇಳಲಾಗಿ ತುಟಿ ಅಂಚಿನಲ್ಲಿ ನಗುತ್ತಾನೆ ಭೀಷ್ಮ ಕೃಷ್ಣನ್ ನೋಡ್ತಾನೆ ಕಡೆಗಣ್ಣಿಂದ ಏನು ವಾಸುದೇವ ಈ ಹೊತ್ತಲ್ಲಿ ಪರೀಕ್ಷೆ ಮಾಡ್ತೀಯಲ್ಲ ಪ್ರಾಣ ಹೋಗ್ತಾ ಇದೆ ನನ್ನ ಕೈಲಿ ಆಗತ್ತೇನಪ್ಪ ಅವನು ನಾನೇನು ಹೇಳಿ ಕಲಿತಿದ್ದು ವಿದ್ಯೋಪಾರ ನಾನು ಹೇಗೆ ಹೇಳಿ ಅಂತ ಹೇಳಿ ಕೃಷ್ಣನಿಗೆ ಒಂದು ಸ್ತೋತ್ರವನ್ನು ಮಾಡ್ತಾನೆ ಭಾಳ ವಿಚಿತ್ರವಾದ ಸ್ತೋತ್ರ ಭೀಷ್ಮಸ್ತವ ರಾಜ ನೂರೆಂಟು ಶ್ಲೋಕ ಅದಾದ ಕೃಷ್ಣ ಭೀಷ್ಮನ ಮೈಯನ್ನು ತಡವಿ ನನಗೆ ದಾಹ ಬರದೇ ಇರಲಿ ಮೋಹ ಬರದೇ ಇರಲಿ ಬಾಯಾರಿಕೆ ಆಗದೇ ಇರಲಿ ನನ್ನ ಮೈಲಿರೋ ತುಳಸಿ ಹೇಗೆ ಬಾಳೋದಿಲ್ವೋ ಧರ್ಮರಾಜನ ಪಾಠ ಮುಗಿಸೋ ತನಕ ನಿನಗೆ ಶರೀರದಲ್ಲಿ ಲವಲವಿಕೆ ಉಂಟಾಗಲಿ ಸ್ಮೃತಿಭ್ರಂಶವಾಗದೇ ಇರಲಿ ನೀ ಕಲಿತಿದ್ದೆಲ್ಲವನ್ನ ಪಾಠ ಹೇಳು ಅಂತ ಹೇಳಿದಾಗ ರಾಜನೀತಿಯನ್ನು ಆರಂಭ ಮಾಡ್ತಾನೆ ಭೀಷ್ಮ ಅದು ಶಾಂತಿ ಬರುವುದ ಪ್ರಧಾನ ಭಾಗ ಇರುವುದೇ ರಾಜನೀತಿ ಪ್ರಜಾನೀತಿ ವರ್ಣಾಶ್ರಮ ನೀತಿ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತೇವೆ ನಾವು ಬರೀ ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತೇವೆ ಕರ್ತವ್ಯ ಪ್ರತಿಪಾದನೆ ಇವತ್ತಿನ ಕಾನ್ಸ್ಟಿಟ್ಯೂಷನ್ನಲ್ಲಿಲ್ಲ ಅದರ ದೋಷಗಳನ್ನೆಲ್ಲ ಹೇಳ್ತಾರೆ ಹಕ್ಕು ಮತ್ತು ಬಾಧ್ಯತೆ ಎರಡೂ ಒಟ್ಟಿಗಿರುತ್ತೆ ಅಂತಹ ನೀತಿಗಳಿಂದೆಲ್ಲ ಭೀಷ್ಮ ಧರ್ಮರಾಜನ ಉಪದೇಶ ಮಾಡ್ತಾನೆ ಶಾಂತಿ ಬರುವುದ ಹೃದಯ